ರಾಮ ಚೆನ್ನಾಗಿದ್ದಾನೇನಪ್ಪ ಹೇಗಿದ್ದಾನೆ ಅಂತ ಇಷ್ಟೇ ಪ್ರಶ್ನೆ ಕೇಳಿದ್ಲು ಅದಕ್ಕೆ ಅವನು ಉತ್ತರ ಕೊಡ್ತಾರೆ ಹನುಮಂತ ಆನುಶಂಸ್ಯಂ ಅನುಕ್ರೋಶ ಶ್ರುತಂ ಶೀಲಂ ತಮಶ್ರಮ ರಾಘವಂ ಶೋಭಯಂತ್ಯೇತೆ ಷಡ್ಗುಣಾ ಪುರುಷೋತ್ತಮಂ ಸೀತಾ ನಿನ್ನ ಗಂಡ ಬರೀ ರಾಮ ದಶರಥನ ಮಗ ಅಲ್ಲ ಪುರುಷೋತ್ತಮ ಅವನು ಅವನಲ್ಲಿ ಆರು ಗುಣ ಲೋಕದವರಿಗೆ ತುಂಬ ಮೋಹವಾದದ್ದು ಆರು ಗುಣ ಇದೆ ಆನುಶಂಸ್ಯಂ ಆನುಷಂಸ್ಯ ಅಂದ್ರೆ ಕಾರುಣ್ಯ ಕರುಣೆಯ ಒಂದು ರೂಪ ಅಂತರ ಅದು ಅನುಕ್ರೋಶ ಇನ್ನೊಬ್ರು ಕಷ್ಟಪಟ್ಟರೆ ಅಯ್ಯೋ ಸಹಜವಾಗಿ ಉದ್ಗಾರ ಮಾಡುವ ಒಂದು ಶಬ್ದ ಅದರ ಹಿಂದೆ ಇರುವ ಈ ಮನಸ್ಸಿನ ಭಾವ ಇದಕ್ಕೆ ಅನುಕ್ರೋಶ ಅನುಕಂಪ ಸಿಂಪಥೆಟಿಕ್ ವೈಬ್ರೇಷನ್ ಒರಳಲ್ಲಿ ಏನೋ ಕೊಡ್ತಾ ಇರ್ತೀರಿ ಒರಳ ಪಕ್ಕದಲ್ಲಿ ಹಿತ್ತಾಳೆ ಡಬ್ಬಿಯದೊಂದು ಮುಚ್ಚಳ ಇರುತ್ತೆ ನೀವು ಕುಟ್ಟುವ ರಭಸಕ್ಕೆ ಅದು ಶಬ್ದ ಮಾಡುತ್ತೆ ಅದು ಒಂದು ಯಕ್ಕಶ್ಚಿತ್ ಪದಾರ್ಥ ಹಿತ್ತಾಳೆ ಮುಚ್ಚಳಕ್ಕೆ ಈ ಅನುಕಂಪ ಸಿಂಪಥೆಟಿಕ್ ವೈಬ್ರೇಷನ್ ಇದೆ ಅದಕ್ಕಿಂತ ಕಡೆಯಾಗಿರ್ಬೋದೇ ಮನುಷ್ಯ ನೋಡಿ ಹಿತ್ತಾಳೆ ಡಬ್ಬಿ ಮುಚ್ಚಳಕ್ಕಿಂತ ಒಬ್ಬ ಕಷ್ಟಪಟ್ಟರೆ ಅಯ್ಯೋ ಅಂತ ಸಹಜವಾಗಿ ಬರಬೇಕು ಆವಾವೆಂಡಿರಂಗಿ ತಿರುಮಂಗಿ ಆಳ್ವಾರರು ಇಂದಲೂರು ಸ್ವಾಮಿಯನ್ನ ಕಂಡು ಹೇಳ್ತಾರೆ ಅಲ್ಲಿಂದ ಬಂದಿದ್ದೇನೋ ಸ್ವಾಮಿ ಬದರಿಕಾಶ್ರಮದಿಂದ ನಿನ್ನ ಹೆಸರನ್ನು ಹೇಳ್ಕೊಂಡು ನೀನು ಯಾಕೆ ಬರಬೇಕು ಬಾಗ್ಲಲ್ಲಿ ಬಂತ ನನ್ನ ಭಕ್ತ ತಿರುಮಂಗಯ್ಯ ಅಂತ ಬೆಂದಿರಂಗಿ ಹಾ ಹಾ ನನ್ನ ಭಕ್ತ ಬಂದಲ್ಲ ಅಂತ ಎಮ್ಮ ಇವರು ಕಾಲ್ ಕಾಟ್ಟಿ ಅಲ್ ನಾಂಗಳು ಯೋಮಿ ನಾನು ಹೀಗೆ ನಡೀತೇನೆ ನೋಡು ನನ್ನ ಮೋಹಕ್ಕೆ ನಡಿಗೆ ಅಂತ ಒಂದು ಸಲ ತೋರಿಸ್ಬಿಟ್ರೆ ನಮ್ಗೇನು ಉಜ್ಜೀವನ ಆಗೋದಿಲ್ವೇ ಸ್ವಾಮಿ ನಾ ಬಂದ್ರೆ ಸ್ವಾಗತ ಮಾಡಲಿಲ್ವಲ್ಲೋ ನೀನೆಂಥ ದೇವರು ಅಂದರು ಇಂದ್ರೋಡಿನ ಸ್ವಾಮಿಯನ್ನು ಆವಾವೆಂದಿರಂಗಿ ಈ ಶಬ್ದ ಪ್ರಯೋಗ ತಿರುಪಾವೈಲ ಒಂದು ಕಡೆ ಬರುತ್ತೆ ಅನುಕ್ರೋಶ ಶ್ರುತಂ ಓದಿದ ವೇದದ ಜ್ಞಾನ ಶೀಲಂ ಶ್ರುತ ಇದ್ದು ಶೀಲ ಒಂದಕ್ಕೊಂದಕ್ಕೆ ಸಂಬಂಧ ಒಬ್ಬ ಚೆನ್ನಾಗಿ ಓದಿದ್ದಾನೆ ಗುರುಗಳಲ್ಲಿ ಪಾಠ ಕೇಳಿದ್ದಾನೆ ಅಂದ್ರೆ ಅವನಲ್ಲಿ ಶೀಲವಿರಬೇಕು ಚಾರಿತ್ರವಿರಬೇಕು ಕಾರುಣ್ಯವಿರಬೇಕು ವಾತ್ಸಲ್ಯವಿರಬೇಕು ದಮಃ ಶಮಃ ಹೊರಗಿನ ಕಣ್ಣು ಕಿವಿ ಮೂಗು ಅಡಗಿಸುವ ಶಕ್ತಿ ಮನಸ್ಸನ್ನು ಅಡಗಿಸುವ ಶಕ್ತಿ ನೋಡಿ ಇವು ಷಡ್ಗುಣಗಳು ಆನುಷಂತ್ಯಂ ಅನುಕ್ರೋಶ ಶ್ರುತಂ ಶೀಲಂ ತಮಶವ ರಾಘವಂ ಶೋಭಯಂತ್ಯೇತೆ ಷಡ್ಗುಣ ಪುರುಷೋತ್ತಮಂ ಅವತಾರ ಕಾಲದಲ್ಲಿ ಈ ಗುಣ ನೋಡಬೇಕು ತಾಯಿ ಪರವಾಸುದೇವನಲ್ಲಿ ಜ್ಞಾನ ಬಲವೀರ್ಯ ಶಕ್ತಿ ತೇಜಸ್ವೈಶ್ವರ್ಯ ಐಶ್ವರ್ಯ ಅದು ನಮಗೆ ಭಯವಾಗುತ್ತೆ ಒಬ್ಬ ದೊರೆ ನಿಮ್ಮ ಮನೆಗೆ ಬಂದ್ಬಿಟ್ರು ದೊರೆಗಳಿದ್ದ ಕಾಲದಲ್ಲಿ ಗೂಡು ಚಾರ ವೇಷ ಹಾಕೊಂಡು ಒಬ್ಬೊಬ್ರು ಮನೆಗೆ ಬರೋರು ದೊರೆಗಳಾಗೆ ಬಂದರೆ ಏನನ್ಸುತ್ತೆ ನಿಮಗೆ ರಾಜ ಒಡೆಯರು ಮಹಾಧಾರ್ಮಿಕರು ಮೇಲ್ಕೋಟೆ ದೇವಸ್ಥಾನದಲ್ಲಿ ಆ ಚಲವರಾಯನ ಸನ್ನಿಧಿ ಉತ್ಸವ ಮೂರ್ತಿಯ ಮೂಲವರು ಇಬ್ಬರ ಕಟಾಕ್ಷ ಬೀಳೋ ಜಾಗದಲ್ಲಿ ಒಂದು ಕಂಬದಲ್ಲಿ ರಾಜ ಒಡೆಯರು ಐತಿಹ್ಯ ಅಲ್ಲಿ ಬಂದು ಸ್ವಾಮಿ ಪಾದದಲ್ಲಿ ಅಂತರ್ಗತವಾಗಿದ್ರು ರಾಜ ಒಡೆಯರು ಬಂದರು ಅರಮನೆಯಲ್ಲಿ ಅಯ್ಯೋ ಒಡೆಯರು ತೀರ್ಕೊಂಡ್ಬಿಟ್ರು ಅಂತ ಸಮಾಚಾರ ಅರ್ಚಕರು ಹೇಳ್ತಾರೆ ಇಲ್ಲಿ ಬಂದ್ರಲ್ಲ ಈಗ ತಾನೇ ಹೆಂಗೆ ಬೋನಾರ್ ಮಹಾರಾಜ ಹೆಂಗೆ ಬೋನಾರ್ ಹಿಂಗೆ ನಿಂತಾರೆ ಅಂತ ಕಾಂಬತ್ತಿಂಡೆ ಅಲ್ಲಿಲ್ಲ ಅಲ್ಲಿ ಪ್ರಾಣ ಹೋಗಿದೆ ಚಲುವರಾಯನ ಪಾದ ಸೇರಿಬಿಟ್ರು ರಾಜ ಒಡೆಯರು ದೇವರಿಗೆ ಆರತಿ ಮಾಡಿದ ನಂತರ ಉತ್ಸವ ಮೂರ್ತಿ ಚಲುವನಾರಾಯಣನಿಗೆ ಆರತಿ ಮಾಡಿದ ನಂತರ ತಪ್ಪದೇ ದೇವಸ್ಥಾನದ ರಾಜ ಒಡೆಯರ ಮೂರ್ತಿಗೆ ಆರತಿ ಮಾಡ್ತಾರೆ ಪರಕಾಲಮಠ ಸ್ವಾಮಿಗಳಿಗೆ ತೀರ್ಥ ಆದ ನಂತರ ರಾಜ ಒಡೆಯರ ರಾಜಮರ್ಯಾದೆ ತೀರ್ಥವನ್ನು ಕೊಡ್ತಾರೆ ಮಹಾರಾಜರ ಚರಿತ್ರೆಗಳು ಓದಬೇಕು ನೀವು ಅವರು ಏಕಾದಶಿ ದ್ವಾದಶಿ ಬಂದರೆ ಗೂಢಚಾರರ ವೇಷದಲ್ಲಿ ಯಾವುದೋ ಒಂದು ಸಾಮಾನ್ಯ ಕುದುರೆ ಮೇಲೆ ಬಂದುಬಿಡೋರಂತೆ ಮೇಲ್ಕೋಟೆಗೆ ಅನನ್ಯ ಭಕ್ತಿ ಸ್ವಾಮಿಯಲ್ಲಿ ಬಂದು ಯಾರ್ದಾರೋ ಒಬ್ರು ಮನೆ ಬಾಗಿಲಲ್ಲಿ ಬುದ್ಧಿ ಇವ ದ್ವಾದಶಿ ಏನಾರ ಪ್ರಸಾದ ಸಿಗ್ತೈತಾ ಅಂತ ಕೇಳೋರಂತೆ ಯಾರಪ್ಪ ಕೂತ್ಕೊಳ್ಳಿ ಅಂತ ಜಗಲಿ ಬಾಗಿಲಲ್ಲಿ ಕೂರಿಸಿ ಬಾಳೆ ಎಲೆ ಹಾಕಿ ಶ್ರೀ ವೈಷ್ಣವರು ಪ್ರಾತಃ ಅವರು ಭುಕ್ತಶೇಷವನ್ನು ಹಾಕಿದರೆ ಮಹಾಪ್ರಸಾದ ತಗೊಂಡು ಹೋಗಿ ಕಲ್ಯಾಣಿ ತೀರದಲ್ಲಿ ತಿಂದು ಕೈ ತೊಳ್ಕೊಂಡು ಹೋಗ್ತಿದ್ರು ಅವರ ಚರಿತ್ರೆಯಲ್ಲಿ ಕೇಳ್ತೇವೆ ಇದನ್ನು ಯಾತಕ್ಕೆ ಹೇಳ್ತೇವೆ ಅಂದರೆ ಅಂಥ ಒಬ್ಬ ರಾಜರು ಗೂಢಚಾರ ವೇಷವನ್ನು ಹಾಕ್ಕೊಂಡು ಬಂದರೆ ಅವರು ಮಹಾರಾಜರಲ್ಲ ಅಂತ ತಿಳ್ಕೊಂಡು ನಾವು ಗೌರವದಿಂದ ಟ್ರೀಟ್ ಮಾಡ್ತೇವೆ ಜಗಲೀಲಿ ಕೂತ್ಕೊ ಊಟ ಹಾಕ್ತೇವೆ ಅಂತ ಹೇಳ್ತೇವೆ ಛತ್ರಿ ಚಾಮರ ಕುದುರೆ ಆನೆ ಮಂತ್ರಿ ಒಂಟೆ ಸಮೇತ ಬಂದ್ರೆ ನಮಗೆ ಭಯವಾಗುತ್ತೆ ಆದ್ದರಿಂದ ಭಗವಂತ ಅವತಾರ ಕಾಲದಲ್ಲಿ ತನ್ನ ಪರತ್ವ ಗುಣಗಳನ್ನು ಮರೆಸಿಕೊಂಡು ಸೌಲಭ್ಯ ಗುಣಗಳನ್ನು ಮುಂದಿಟ್ಟುಕೊಂಡು ಬರ್ತಾನೆ ನೀನು ಆನೆ ಕತೆ ಹೇಳಿದೆ ಎಷ್ಟು ದೊಡ್ಡ ವಸ್ತುವಾಗಿದ್ರೂ ಆ ದೊಡ್ಡತನ ಕಾಣಿಸುವುದು ಅವನು ಸಣ್ಣವರಲ್ಲಿ ಸಣ್ಣವನೆಂಬುದಾಗಿ ಬೆರೆಯುವ ಗುಣದಿಂದ ರಾಮಾವತಾರದಲ್ಲಿ ಕೃಷ್ಣಾವತಾರದಲ್ಲಿ ಎದ್ದು ಕಾಣುತ್ತೆ ಈ ಗುಣಗಳು ಸೌಲಭ್ಯ ಗುಣಗಳು ದಯಾ ಕಾರ್ಯವಾದದ್ದು ವಾಮನಾವತಾರದಲ್ಲಿ ಇದು ನನ್ನ ಮಗಳಿಗೆ ಮೂರನೇ ಅವಳಿಗೆ ತುಂಬಾ ಇಷ್ಟವಾದ ವಾಮನಾವತಾರ ನಿನ್ನೆ ಮೊನ್ನೆ ಅದೇ ಫೋನ್ ಮಾಡ್ತಾ ಇದ್ಲು ಅದಿತಿ ಕಶ್ಯಪರ ಮಗನಾಗಿ ಹುಟ್ಟಿದ್ದಾನೆ ರಡಿ ಮಗು ಕುಳ್ಳ ಕುರಳ್ ವಾಮನನಾಯ್ ಕುಳ್ಳ ಕನ್ನಡದ ಕುಳ್ಳ ತಮಿಳು ಕುರಳ್ ಕುರಳ್ ಅಂದ್ರೆ ಸಣ್ಣದು ಅಂತ ಅರ್ಥ ಅವನು ಹೋಗಿ ದೇವತೆಗಳ ಪರವಾಗಿ ಭಿಕ್ಷೆಯನ್ನೆತ್ತಿದ ಇವನಿಗೇನಪ್ಪ ಹಣೆ ಬರಹ ಕೇಳಿದ್ದನ್ನು ಕೊಡೋ ದಾನ ಶಕ್ತಿ ಇದ್ದ ಬಲಿಚಕ್ರವರ್ತಿಯಲ್ಲಿ ಇಂದ್ರನೇ ಹೋಗಿ ದಾನ ಕೇಳಿದ್ರೆ ಕೊಡ್ತಿದ್ದ ನಾನು ಭೂಮಿ ನಾನು ಕೊಡು ದೇವಲೋಕ ಕೊಟ್ಟು ಬಿಡ್ತಿದ್ದ ನನಗೆ ವಕಮ ಇರ್ಕೆ ನೀವು ನನಗೆ ನಾಚಿಕೆ ಆಗುತ್ತೆ ನೀವು ಹೋಗು ಅಂತ ಭಗವಂತ ಕಳ್ತಾನೆ ಇವನು ಗೌರವವನ್ನು ಪಡೆದೇ ಕೈಯನ್ನು ಒಡ್ಡಿ ನನ್ನ ಪಾದದಲ್ಲಿ ನಾನು ಅಳೆಯುವಂತ ಮೂರಡಿ ಭೂಮಿಯನ್ನು ಕೊಡುವಂತೆ ಕೇಳಿದ ಸೌಶೀಲ್ಯವನ್ನು ತೋರಿಸ್ತಾ ಪರತ್ವವನ್ನು ತೋರಿಸಲಿಲ್ಲ ಮನುಷ್ಯರು ತಿಳ್ಕೋಬೇಕು ನೀವು ಜಬರ್ದಸ್ತ್ ಅಧಿಕಾರಿಗಳಿರ್ಬೋದು ದೊಡ್ಡ ಅಧಿಕಾರಿಗಳು ಅಂತ ತೋರಿಸಿ ಮೆರೆಯೋದ್ರಿಂದ ಏನಾಗುತ್ತೆ ಜನ ನಿಮ್ಮನ್ನ ದೂರ ಇಟ್ಬಿಡ್ತಾರೆ ಹತ್ರ ಬೆರೆಯೋದಿಲ್ಲ ಕೆಲವೊಂದು ಮಠಾಧಿಪತಿಗಳ ಬಗೆಗೆ ನಾನು ಈ ಮಾತನ್ನು ಹೇಳ್ತೇನೆ ನನಗೆ ಆಕ್ಷೇಪ ನೀವು ಆನೆ ಕುದುರೆ ಒಂಟೆ ಛತ್ರಿ ತಗೊಂಬಂದ್ರೆ ಜನ ನಿಮ್ಮ ಹತ್ರ ಬರೋದಿಲ್ಲ ಭಯಪಡ್ತಾರೆ ಅವ್ರ ಜೊತೆಲಿ ನೀವು ಬರೀದೇ ಇದ್ರೆ ನೀವು ಅವ್ರಿಗೆ ಧರ್ಮ ಎಲ್ಲಿ ಹೇಳ್ತೀರಿ ಅವ್ರು ನಿಮ್ಮನ್ನ ಹೇಗೆ ನಂಬ್ತಾರೆ ನಮ್ಮ ಗುರುಗಳು ಇದ್ರು ಹತ್ರ ಕೂತ್ಕೊಂಡ್ಬಿಡು ಅವ್ರು ಬಾರೋ ಇಲ್ಲಿ ಹೇಳು ಏನು ಪ್ರಶ್ನೆ ಕೇಳು ಉತ್ತರ ಹೇಳ್ತೀನಿ ಕೇಳಪ್ಪ ಫೋಟೋ ಇದೆ ತೋರಿಸ್ತೇನೆ ಆಲ್ಬಮ್ ತೋರಿಸ್ತೇನೆ you must become accessible to the people ಬೆರೀಬೇಕು ಜನರ ಜೊತೆ ಇಲ್ಲಿ ಯಾಕೆ ಅವತಾರದಲ್ಲಿ ಮಾಡಿ ತೋರಿಸ್ತಾ ಭಗವಂತ ಎಷ್ಟು ದೊಡ್ಡವರೋ ಅಷ್ಟು ಸಣ್ಣವರೊಡನೆ ಬರೆಯುವುದನ್ನು ಕಲ್ತ್ಕೋಬೇಕು ಹಾಗೆ ಬೆರೆತು ರಾಘವಂ ಶೋಭಯಂತ್ಯೇತೆ ಷಡ್ಗುಣ ಪುರುಷೋತ್ತಮಂ ಅಮ್ಮ ಒಂದು ಕಾಗೆ ನಿಮ್ಮನ್ನು ಬಂದು ಕೊಕ್ಕಿತು ಆ ಕಾಗೆ ಮೇಲೆ ಪ್ರೀತಿ ತೋರಿಸ್ತಾ ರಾಮಚಂದ್ರ ಕೃಪಯಾ ಪಾಲಯತೆ ಕೃಪೆ ಕಾಗೆ ಮೇಲೆ ಕೃಪೆ ತೋರಿಸ್ತಾ ರಾಮಚಂದ್ರ ಎಲ್ಲಾರು ಉಂಟೆ ಕಾಗೆ ಸತ್ರ ಅವನಿಗೆ ಏನಾಗಬೇಕಾಗಿತ್ತು ಕಾಗೆಗೆ ಯಾರು ತಿಥಿ ಮಾಡ್ತಾರಿಯಾ ಅದಕ್ಕೆ ಯಾರು ಪಿಂಡ ಹಾಕ್ತಾರಿಯಾ ದೇವೇಂದ್ರನ ಮಗ ಇರ್ಬೋದು ಹೋದ್ರೆ ಹೋಯ್ತು ಕಾಗೆ ಬ್ರಹ್ಮಾಸ್ತ್ರ ಬಿಟ್ಟಿದ್ದ ಸಾಯಿಸ್ಬೋದಾಗಿತ್ತು ಅಳ್ತಾಳೆ ಮಹಾದೇವಿ ಕಣ್ಣೊರೆಸ್ಕೊಂಡು ಅಯ್ಯೋ ಅಯ್ಯೋ ಅಂದ ಅಂದ ಕಾಕಾಯಿ ಅಯ್ಯೋ ಆ ಕಾಗೆ ಒದ್ದಾಡ್ತಾ ತುಳಿತಾ ಇದೆ ನೋಡ್ರಿ ಅಯ್ಯೋ ಆ ದೇವಿ ಮಾಡಂಗಿ ಎಳ್ಕೊಂಬಂದು ಆ ಕಾಗೆ ತಲೆಯನ್ನು ರಾಮನ ಪಾದ ಮೇಲೆ ಹಾಕಿದ್ರೆ ಅಯ್ಯೋ ಏನು ಕೆಲಸ ಮಾಡಿಬಿಡ್ತಿದ್ದ ಒಂದು ಕಾಗೆ ಅದು ಜೀವವೇ ಬಿಡ್ತಿದ್ದಲ್ಲ ಅಂತ ಆ ಕಾಗೆಯ ಒಂದು ಕಣ್ಣನ್ನು ವಸ್ತ್ರದಿಂದ ನಾಶ ಮಾಡಿ ಅದಕ್ಕೆ ಅನುಗ್ರಹ ಮಾಡಿದ್ದಲ್ಲ ಕೃಪಾವತಾರ ರಾಮ ರಾಮಾಯಣದಲ್ಲಿ ಆದ್ದರಿಂದ ಲೀಲೆ ಎಂಬುದು ಕ್ರೀಡೆಯಿಂದ ಕೂಡಿರ್ತದೆ ಆನುಶಂಸ್ಯಂ ಪರೋ ಧರ್ಮ ರಾಮಾಯಣ ಒಂದರಲ್ಲೇ ಬೇಕಾದಷ್ಟು ನಿಮಗೆ ಹೇಳ್ಬೋದು ಇನ್ನೊಂದೇ ಪ್ರಶ್ನೆ ಕೇಳ್ಕೊಂಡು ಹೋಗ್ತೇನೆ ಇವತ್ತಿ ಮೊದಲು ಹತ್ತು ಬುದ್ಧಿವಾರು ಆಗಲಿ ಭಗವಂತನಿಗೆ ಪ್ರಶ್ನೆ ಸರಿಯಾಗಿ ಕೇಳ್ಕೊಳ್ಳಿ ತಪ್ಪು ಮಾಡಿದವರಲ್ಲಿ ದಂಡನೆ ಮಾಡುವುದು ಸ್ವಾಭಾವಿಕ ವ್ಯಾಪಾರವೋ ಅಂಥವರನ್ನು ದಾರಿಗೆ ತರುವುದರಲ್ಲಿ ತೋರಿಸಬೇಕಾದ ಕೃಪೆ ಎಂಬುದು ಸ್ವಾಭಾವಿಕ ವ್ಯಾಪಾರವೋ ಕೃಪೆ ಸ್ವಾಭಾವಿಕವೋ ದಂಡಧರತ್ವ ಸ್ವಾಭಾವಿಕವೋ ಒಪ್ಕೊಂಡ್ರ ಸಹಜವಾದ ಸ್ವಭಾವ ಒಬ್ಬನಿಗೆ ಕೋಪ ಬರ್ತದೆ ಆವಾಗ ಆವಾಗ ಸಾಮಾನ್ಯವಾಗಿ ಶಾಂತವಾಗಿಯೂ ಇರ್ತಾರೆ ಈಗ ಶಾಂತ ಅನ್ನುವ ಸ್ವಭಾವ ಕೋಪ ಸ್ವಭಾವ ಅಂದ್ರೆ ಏನು ಹೇಳ್ತೀರಿ ಯಾರಾದ್ರು ತಪ್ಪು ಮಾಡಿದ್ರೆ ಕೋಪ ಬರುತ್ತೆ ಅದರ್ವೈಸ್ ಬಹಳ ಶಾಂತ ಸ್ವಭಾವದವರೇ ಕೆಲವರಾಗಿರೋಲ್ಲ ಸಿಡುಕೆಯ ಸ್ವಭಾವ ಒಬ್ಬರು ಮೇಷ್ಟ್ರು ಬರೀ ಅಬದ್ಧವೇ ಮಾತಾಡೋರು ವ್ಯಾಕರಣ ಗೊತ್ತಿಲ್ಲ ಅದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡುವಾಗ ಒಂದು ಕಡೆ ಹೇಳಿದೆ sometimes he speaks very intelligently ಕೆಲವು ಸಲ ಬುದ್ಧಿವಂತರಾಗಿ ಮಾತಾಡ್ತಾರೆ ಅದರ ಸ್ವಭಾವ ಅಲ್ಲ ದಡ್ಡರಾಗಿ ಮಾತಾಡೋದೇ ಸ್ವಭಾವ ಭಗವಂತನಿಗೆ ದಂಡನ ಕಾರ್ಯವೆಂಬುದು ಇದು ಆಕ್ಸಿಡೆಂಟಲ್ ಇನ್ಸಿಡೆಂಟಲ್ ಎಲ್ಲಾ ಕಾಲದಲ್ಲಿ ರಾವಣ ಕುಂಭಕರ್ಣ ಕಶಿಪು ಇರೋದಿಲ್ಲ ಅದು ಬಂದಾಗ ಶಿಕ್ಷೆ ಮಾಡ್ತಾನೆ ಶಾಂತತ್ವವೇ ಅವನ ಸ್ವಭಾವ ಶಾಂತಾಕಾರಂ ಶಯನಂ ಪದ್ಮನಾಭಂ ಸುರೇಶಂ ಆ ಪದ್ಮನಾಭತ್ವ ಒಂದು ಸಾಲದಲ್ಲ ಚತುರ್ಮುಖ ಬ್ರಹ್ಮ ಸೃಷ್ಟಿ ಇದೆಲ್ಲ ಕರುಣೆ ವ್ಯಾಪಾರ ಆದ್ದರಿಂದ ದಯಾ ಕಾರ್ಯವೆಂಬುದು ಅತ್ಯಂತ ಸ್ವಾಭಾವಿಕ ಈಗ ನಾವು ಆ ದಯಾದೇವಿಯಲ್ಲಿ ಶರಣು ಹೋಗೋಣ ಮೊದಲನೇ ಶ್ಲೋಕ ನಿನ್ನೆ ಸ್ವಲ್ಪ ಕೊನೆಯಲ್ಲಿ ರುಚಿ ತೋರಿಸಿ ಬಿಟ್ಬಿಟ್ಟೆ ಇವತ್ತು ಅದನ್ನು ತೆಗೆದುಕೊಳ್ಳೋಣ ಮೊದಲು ಹತ್ತು ಪದ್ಯಗಳಲ್ಲಿ ಮೇಲ್ನೋಟಕ್ಕೆ ಒಂದು ಗುರು ಪರಂಪರೆಯನ್ನು ಕೊಂಡಾಡುವಂತೆ ಇಲ್ಲಿ ಕಾಣಿಸ್ತದೆ ಗುರು ಪರಂಪರೆ ಇದೆ ಭಗವಂತ ನಮಗೆ ಒಲಿದಿದ್ದಾನೆ ಕೃಪೆ ತೋರಿಸಿದ್ದಾನೆ ಅಂದರೆ ಅದರ ಮೊದಲನೇ ಕುರುಹು ಲಕ್ಷಣ ನಮಗೆ ಒಳ್ಳೆಯ ಗುರುಗಳನ್ನು ತೋರಿಸ್ತಾನೆ ನಿಮಗೆ ದೇವರು ಒಲಿದಿದ್ರೆ ನಿಮಗೆ ಒಬ್ಬ ಸದಾಚಾರ್ಯನ ಆಶ್ರಯ ಸಿಕ್ಕು ಹಾಗೆ ಮೊದಲು ಮಾಡ್ತಾನೆ ದಿಕ್ಕಿಲ್ಲದೆ ಇದ್ದ ದೋಣಿಗೆ ಒಬ್ಬ ನಾವಿಕನನ್ನು ಕೊಡುವಂತೆ ಒಂದು ಬಸ್ಸಲ್ಲಿ ಹೋಗ್ತಿರ್ತೀರಿ ಕೆಟ್ಟ ಹೋಗಿರುತ್ತೆ ಹಿಂದೂ ಇಲ್ಲ ಮುಂದೂ ಇಲ್ಲ ಹತ್ತಿರ ಒಂದು ಪೊಲೀಸ್ ಸ್ಟೇಷನ್ ಇಲ್ಲ ಒಂದು ಹೋಟ್ಲ್ ಇಲ್ಲ ಒಂದು ರೆಸ್ಟ್ ಹೌಸ್ ಇಲ್ಲ ಒದ್ದಾಡ್ತಾ ಇರುವಾಗ ಅದೇನು ಇನ್ಯಾವುದೋ ಒಂದು ಖಾಲಿ ಬಸ್ ಬಂದು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ನಿಮ್ಮ ಜಾಗಕ್ಕೆ ಸೇರಿಸಿದ್ರೆ ಹೇಗಿರುತ್ತೆ ನೋಡಿ ಇದು ಹಿಂದು ಮುಂದು ಸಂದರ್ಭ ನಿಮಗೆ ಗೊತ್ತಿರೋದಿಲ್ಲ ಈ ಬಸ್ ಕೆಟ್ಟೋಯ್ತು ಅಂತ ಡಿಪೋ ಮ್ಯಾನೇಜರ್ ಗೊತ್ತಿರೋದಿಲ್ಲ ಅದು ಅಕಸ್ಮಾತ್ ಬಂತು ನೀವು ತಿಳ್ಕೊಂಡಿದ್ದೀರಿ ಜೀವನದಲ್ಲಿ ಅಕಸ್ಮಾತ್ ಎಂಬುವುದು ಇರೋದಿಲ್ಲ ಅಕಸ್ಮಾತ್ ಅಂದ್ರೆ ಒಂದು ಕಾರಣದಿಂದ ನಾವು ಆಕಸ್ಮಿಕ ಅಂತ ಹೇಳ್ತೇವೆ ನಮಗೆ ಗೊತ್ತಿಲ್ಲ ಕಾರಣ ಸರ್ವಜ್ಞನಾದ ಭಗವಂತ ಇದನ್ನೆಲ್ಲ ನೋಡ್ತಿರ್ತಾನೆ ಯಾವ್ದು ಯಾನ್ ಕೊಡಬೇಕು ಏನು ಮಾಡಬೇಕು ಯಾರಿಗೆಂತ ಗುರು ಕೊಡಬೇಕು ಯಾರಿಗೆಂತ ಪ್ರವಚನ ಮಂದಿರ ಕಟ್ಟಿಸ್ಬೇಕು ಎಂತ ಪ್ರವಚನ ಮಾಲಿಕೆ ಏರ್ಪಡಿಸ್ಬೇಕು ಎಂತ ಪುಸ್ತಕಗಳನ್ನು ಕೊಡಬೇಕು ಇಂತಹ ಮಾತುಗಳನ್ನು ಹೇಳಿಸಬೇಕು ಒಂದೇ ಲೆಕ್ಚರ್ನಲ್ಲಿ ನೂರು ಜನಕ್ಕೆ ನೂರು ಪ್ರೇರಣೆ ಸಿಕ್ಕಬಹುದು ಅಲ್ವೇ ಯೋಚನೆ ಮಾಡಿ ಒಬ್ಬನೇ ಮಾತನಾಡ್ತಿರ್ತೇನೆ ಒಂದು ಪ್ರವಚನದ ಎರಡು ಗಂಟೆ ನೂರಿಪ್ಪತ್ತು ನಿಮಿಷದಲ್ಲಿ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯ ಸತ್ಪ್ರೇರಣೆಗಳು ಇದರಿಂದಾಗಿ ಒಬ್ಬರು ದಯಾಶತಕ ಓದಬೇಕಂತ ಅನ್ಸಿರ್ಬೋದು ಇನ್ನೊಬ್ಬರಿಗೆ ದಯಾಶತಕ ಓದೋದಕ್ಕಿಂತ ಒಬ್ರು ಹೇಳಿದ್ರೆ ಕೇಳೋದು ಇಲ್ಲ ದೇವರ ಹತ್ರ ಕೂತ್ಕೊಂಡು ಅವತ್ತು ಹೇಳಿದ್ರಲ್ಲ ಅದನ್ನೆಲ್ಲ ನೆನೆಸ್ಕೋಬೇಕು ಇಲ್ಲ ಸದ್ಗುರುಗಳನ್ನು ಹುಡ್ಕೊಂಡು ಹೋಗಬೇಕು ಈ ಪುಸ್ತಕದಲ್ಲಿ ಆಗಿ ಈಗ ನೂರಾರು ಪ್ರೇರಣೆಗಳೇನು ಬರುತ್ತವೆ ಅದೆಲ್ಲ ಭಗವಂತ ಮಾಡುವ ಉಪಕಾರಗಳು ಉಪಕಾರ ಸಂಗ್ರಹ ಅಂತ ಒಂದು ಬರೆದಿದ್ದಾರೆ ವೇದಾಂತೇಶಿಗಳು ಭಗವಂತ ಮಾಡಿದ ಉಪಕಾರಗಳನ್ನು ಕುರಿತು ಒಂದು ನೂರು ಉಪಕಾರವನ್ನು ಲಿಸ್ಟ್ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ನಮಗೆ ಮೊದಲು ಗುರುಗಳ ಸಂಬಂಧ ಏರ್ಪಡಬೇಕು ಸದ್ಗುರುಗಳ ಸಂಬಂಧ ಏರ್ಪಡಬೇಕು ಮೊದಲನೇ ಗುರು ಯಾವುದು ಅಂದ್ರೆ ಭಗವಂತನ ವಾಸಸ್ಥಾನವೇ ಒಂದು ಗುರು ಪ್ರಪದ್ಯೇತಂ ಗಿರಿಂ ಪ್ರಾಯ ಶ್ರೀನಿವಾಸಾನುಕಂಪಯ ಇಕ್ಷುಸಾರಸ್ರವಂತ್ಯೇವ ಯನ್ಮೂರ್ತಿಯ ಶರ್ಕರಾಯಿತಂ ಗಿರಿಂ ಪ್ರಪದ್ಯೇ ಇಲ್ಲೇ ಶರಣಾಗತಿ ಮಾಡಿಬಿಟ್ಟು ತಿರುಮಲೈ ಬೆಟ್ಟಕ್ಕೆ ಇದು ನಮಸ್ಕಾರ ಮಾಡಿದೆ ಇದನ್ನ ಇಂಗ್ಲಿಷಲ್ಲಿ ನೀವು ಹಾಗೆ ಟ್ರಾನ್ಸ್ಲಾಟ್ ಮಾಡಿದ್ರೆ I take refuge of the mount Venkatachala ಇಂಗ್ಲಿಷ್ನವರಿಗೆ ಕ್ರೈಸ್ತರಿಗೆ ಏನು ಹುಚ್ಚರು ಕಲ್ಲಿಗೆ ಬೆಟ್ಟಕ್ಕೆ ನಮಸ್ಕಾರ ಮಾಡ್ತಿದ್ದಾರೆ ಭಾರತೀಯರು there is not a bloody thing which wretched Hindu will not worship ಬರೆದಿದ್ದಾನೊಬ್ಬ ಭಾರತೀಯರು ಹಾವು ಹಲ್ಲಿ ಬೆಟ್ಟ ನದಿ ಬೆಟ್ಟ ಗುಡ್ಡ ಎಲ್ಲ ಪೂಜೆ ಇವರು ಪೂಜೆ ಮಾಡದೇ ಇದ್ದಿದ್ದು ಇಲ್ಲ ತಿರಸ್ಕಾರದಿಂದ ಬರೆದಿದ್ದಾನೆ ಮೋನಿಯರ್ ವಿಲಿಯಂ ಅವನು ನಾನು ಉತ್ತರ ಕೊಟ್ಟಿದ್ದೇನೆ ಪುಸ್ತಕದಲ್ಲಿ ಮೂಢ ನಾವು ಎಲ್ಲದರಲ್ಲಿ ದೇವರನ್ನು ಕಾಣ್ತೇವೆ ನೀನು ಎಲ್ಲೋ ಹೊರಗಿನ ಜಗತ್ತಿನ ಆಚೆಗೆ ಎಲ್ಲೋ ಒಂದು ಕಡೆ ದೇವರಿದ್ದಾನೆ ಅಂತ ಕೇಳ್ತೀಯೇ ನಾವು ನೋಡ್ತೇವೆ ಪ್ರತಿಯೊಂದರಲ್ಲಿ ಕಾಣ್ತೇವೆ ನಿನಗೆ ಗೊತ್ತಾಗೋದಿಲ್ಲ ಈ ಬೆಟ್ಟ ವೇದಾಂತೇಶ ಕಣ್ಣಲ್ಲಿ ಹ್ಯಾಕ್ ಮಾಡಿಸ್ತು ಪ್ರಪದ್ಯೇ ತಂಗಿರಿಂ ಪ್ರಾಯ ಪ್ರಾಯ ಅಂದ್ರೆ ಮತ್ತೆ ಮತ್ತೆ ಅಂತ ಅರ್ಥ ಭೂಯೋ ಭೂಯ ಮತ್ತೆ ಮತ್ತೆ ಮತ್ತೆ ನಮಸ್ಕಾರ ಮಾಡುವುದು ಈ ನಮಸ್ಕಾರ ಒಂದೇ ಸಲ ಮಾಡಬೇಕು ಬಹಳ ಸಲ ಮಾಡಬೇಕು ಇದು ಒಂದು ಪ್ರಶ್ನೆ ಇದೆಲ್ಲ ಶ್ರೀ ವೈಷ್ಣವರಲ್ಲಿ ಅನವಶ್ಯಕವಾದ ಪ್ರಶ್ನೆಗಳನ್ನು ಎಬ್ಬಿಸಿ ಅನವಶ್ಯಕ ಜಗಳ ಮಾಡಿದ್ದಾರೆ ದೊಡ್ಡವರು ಬರೆದರು ಬಹಳಷ್ಟು ಸಲ ನಮಸ್ಕಾರ ಮಾಡಿದರೆ ಪಾಪ ಏನು ಬರೋದಿಲ್ಲ ಒಳ್ಳೇದೇ ಆದರೆ ಕರುಣಾಮಯನಾದ ಭಗವಂತ ಹೇಳ್ತಾನೆ ನೀವು ಒಂದ್ಸಲ ನಮಸ್ಕಾರ ಮಾಡಿದ್ದನ್ನೇ ಜೀರ್ಣ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನೀ ನೂರು ಸಲ ನಮಸ್ಕಾರ ಮಾಡಿಬಿಟ್ರೆ ಏನು ಕೊಡಲಿ ನಾ ನಿನಗೆ ಖುಷಿಯಲ್ಲ ಕೊಟ್ಟದ್ದು ಒಂದು ಹಿಡಿ ಅವಲಕ್ಕಿಗೆ ಸಾಕಾಯಿತು ನಿಲ್ಲಿಸಿಬಿಟ್ಲು ಅವಳು ಆದ್ರಿಂದ ಪ್ರಾಯ ಪ್ರಪದನೆ ಪುಂಸಾಂ ಪವನ ಪುಣ್ಯಂ ನಿವಾರಯನ್ನೇ ನ್ಯಾಸತಿಲಕ ಅಂತ ಒಂದು ಸ್ತೋತ್ರ ಪ್ರಪತ್ತಿ ಮಾಡುವಾಗ ಭಗವಂತ ಕೈ ಅಂತ ಶ್ರೀರಂಗದಲ್ಲಿ ಅಂದರೆ ಮತ್ತೆ ಮತ್ತೆ ಬೇಡ ಸಾಕು ಅಂತ ಹೇಳೋ ಹಾಗೆ ಒಂದೇ ಸಲ ಮಾಡಿದ್ಯಾ ಸಾಕು ಅಂತ ಹೇಳು ಪೌನ ಪುಣ್ಯಂ ನಿವಾರಯನ್ನೇ ಹಸ್ತ ಶ್ರೀರಂಗ ಭರ್ತು ಸ್ಯಾತ್ ಅವ್ಯಾತ್ ಅಭಯ ಮುದ್ರಿತ ಅಭಯ ಇಲ್ಲಿ ದೇವರು ಹೇಳ್ತಾರೆ ದೇವಸ್ಥಾನಕ್ಕೆ ಬಂದೆಲ್ಲ ಸಾಕು ನಮಸ್ಕಾರವನ್ನು ಮಾಡಬೇಡ ಆಚಾರ್ಯ ಹೇಳಿಬಿಟ್ರು ಅದರಿಂದ ನಾಳೆ ನಮಸ್ಕಾರ ಮಾಡಬಾರದು ಅಂತ ಹಾಗರ್ಥವಲ್ಲ ಪ್ರಪದ್ಯೇತಂ ಗಿರಿಂ ಪ್ರಾಯ ನಿಮ್ಮ ಆಗೋ ತನಕ ನೀವು ಮಾಡ್ತೀರಿ ನಮಸ್ಕಾರ ಕಲಗಲಿ ಬೊಜ್ಜು ಕರಗಲಿ ನಾವೇನು ಬೇಡ ಅಂತೀವೇನು ನಿಮಗೆ ಬೆಟ್ಟವು ಶ್ರೀನಿವಾಸನಾಗಿ ಕಾಣೋ ತನಕ ನಮಸ್ಕಾರ ಮಾಡಬೇಕು ಅವ್ರು ಹೇಳಿದ್ರು ಹದಿನೆಂಟು ಸಲ ಬೆಟ್ಟ ಹತ್ತಿದ್ದೇನೆ ಅಂತ ನಾನು ನಿಮಗೆ ನಮಸ್ಕಾರ ಮಾಡ್ತೇನೆ ಇದು ಒಂದು ಆಶ್ಚರ್ಯವಾದ ವಿಷಯ ಸಾಮಾನ್ಯವಲ್ಲ ನಾವು ಮನಸ್ಸಲ್ಲಿ ಮಾಡ್ಕೊ ಅದೇನು ಮಹ ಬೆಕ್ಕಲ್ಲ ಇಡೋದು ಒಂದು ಕಾಲು ಇಡೋದು ಮೇಲೆ ಹತ್ತೋದು ಭಾಳ ಸುಲಭ ಅಲ್ಲಿ ಮಾಡಿ ನೋಡ್ತಕ್ಕಂತಾಗತ್ತೆ ಬೆಟ್ಟ ಹತ್ತಿದವರು ಕೆಳಗಿಳಿಯೋ ಕಷ್ಟಪಡ್ತಾರೆ ಬೆಟ್ಟ ಒಂದ್ಸಲ ಹತ್ತಿ ಕೆಳಗಿಳಿದವರು ಜನ್ಮೇ ತಿರುಗಿ ತಿರುಪತಿ ಹೋಗಬಾರದು ಅಂತ ಕೈಲಾಗೋದಿಲ್ಲ ಅವರಿಗೆ ನಮಸ್ಕಾರದ ಉದ್ದೇಶವೇನು ಸ್ವಾಮಿನೇ ಪ್ರತ್ಯಕ್ಷ ಆಗಬೇಕು ನಮಸ್ಕಾರ ಆಗೋ ತನಕ ಬಿಡೋದಿಲ್ಲ ಬಿಡೆ ನಿನ್ನ ಪಾದವ ಹೇಗೆ ಪ್ರಪದ್ಯೆ ತಮ್ ಗಿರಿಂ ಪ್ರಾಯ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೇನೆ ಈ ಬೆಟ್ಟದಲ್ಲಿ ಏನಪ್ಪಾ ಕಂಡ್ರಿ ಗುರುಗಳೇ ಶ್ರೀನಿವಾಸಾನುಕಂಪಯ ಆ ಭಗವಂತನ ಅನುಕಂಪೆ ಈ ಕರುಣೆ ಅನ್ನೋ ಶಬ್ದ ಕರುಣೆ ದಯೆ ಅನುಕಂಪೆ ನಿರ್ವೇದ ಇವೆಲ್ಲ ರೂಪಾಂತರಗಳು ಈ ದಯಾ ಶತಕದಲ್ಲಿ ಸ್ವಾರಸ್ಯ ಏನು ಪ್ರತಿ ಒಂದು ಶ್ಲೋಕದಲ್ಲಿ ದಯೆ ಎನ್ನುವುದು ಒಂದು ಸಲ ಬರುತ್ತೆ ಈ ದಯಾ ಪರ್ಯಾಯ ಶಬ್ದಗಳು ಪ್ರತಿ ಶ್ಲೋಕದಲ್ಲಿ ಒಂದೊಂದು ಸಲ ಬರೋದ್ರಿಂದ ದಯೆ ನೂರು ಸಲ ಹೇಳಿದಾಗತ್ತೆ ಸಾರಸ್ರವಂತೇವ ಎನ್ಮೂರ್ತಿಯ ಶಕರಾಯಿತಂ ತಿರುಪತಿ ಬೆಟ್ಟದ ಮೇಲಿರೋದೇನು ಅದು ಒಂದು ಕಬ್ಬು ಕಪ್ಪು ಕಬ್ಬು ಚೀಣ ಕಬ್ಬದು ಆಳ್ವಾರರು ಆಚಾರ್ಯರು ಮಹಾಭಕ್ತರು ಹರಿದಾಸರು ಹೋಗಿ ಅವನ ಸ್ತೋತ್ರ ಮಾಡಿ ಪಾದವನ್ನು ಮುಟ್ಟಿ ಅರ್ಚನೆ ಮಾಡಿ ಅಭಿಷೇಕ ಮಾಡಿ ಆ ಕಬ್ಬನ್ನು ಹಿಂಡಿದ್ದಾರಂತೆ ಅದು ಹಿಂಡಿದರೆ ರಸ ಸುರಿಯೋ ಕಬ್ಬು ರಸವಿಲ್ಲದೆ ಅದು ಕಬ್ಬು ಬರೀ ಸಿಪ್ಪೆ ಅಲ್ಲ ತಿರುಮಲೆ ವೆಂಕಟೇಶ್ವರ ಅನ್ನೋದು ಅತ್ಯಂತ ರಸಭರಿತವಾದ ಒಂದು ಕಬ್ಬು ಅವರೆಲ್ಲ ಪೂಜೆ ಮಾಡಿದ್ದಾರೆ ಸ್ವಾಮಿಯನ್ನು ಕೊಂಡಾಡ್ತಾರೆ ನಿನಗೆ ತಗೋಬಾರದು ಕರುಣ ಅಂದರು ತಿರುಪತಿ ವೆಂಕಟರಮಣ ನಿನಗೆ ತಗೋಬಾರದ ಕರುಣ ಇವರು ಹೇಳಿದರು ಅಯ್ಯೋಯ್ಯೋ ಕರುಣ ಇದೆಯಲ್ಲ ಅಂದ್ರು ಅವರು ಹಾಗಿದ್ರೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಅಂದ್ರು ಇನ್ನೊಬ್ರು ವೆಂಕಟೇಶ್ವರನ ಮೇಲಿರುವಷ್ಟು ಹಾಡುಗಳು ಕನ್ನಡದಲ್ಲಿ ಯಾವ ದೇವರ ಮೇಲಿದೆ ಹೇಳಿ ನೋಡೋಣ ಅವರು ಕೊಂಡಾಡಿ ಕೊಂಡಾಡಿ ಸ್ವಾಮಿ ಕರಗಿ ಹೋದ ಇವ್ರ ಹಾಡು ಒಂದು ಅವನು ಕರಗಿ ಹೋದ ನೋಡ್ತಾರೆ ಅಲ್ಲೇ ಇಲ್ಲ ಸ್ವಾಮಿ ಅವನು ಕರಗಿ ಕರಗಿ ಕರಗಿ ಹರಿದು ಬಿಟ್ಟಿದ್ದಾನೆ ಕೆಳಗಡೆ ಹರಿದೇನಾಗಿದ್ದಾನೆ ಬೆಟ್ಟದ ರೂಪದಲ್ಲಿ ಘನೀಭೂತವಾಗಿ ಕಲ್ಲು ಸಕ್ಕರೆ ಅಂತ ನಿಂತಿದ್ದಾನೆ ಈಗ ಕಲ್ಲು ಸಕ್ಕರೆಯನ್ನು ಮತ್ತೆ ಕಬ್ಬನ್ನಾಗಿ ಕಾಣಬೇಕು ಶ್ರೀನಿವಾಸನನ್ನ ಕಾಣಬೇಕು ಒಂದೊಂದು ಕಲ್ಲಿನಲ್ಲಿ ಶ್ರೀನಿವಾಸನನ್ನು ಕಾಣಬೇಕು ಎರಡು ಕೊಂಡಲವಾಡ ಅಂತ ಹೇಳಬೇಕು ಇಕ್ಷು ಇಕ್ಷುಸಾರ ಸ್ರವಂತಿಯೇವ ಸ್ರವಂತಿ ಶ್ರವಣ ಸೊಣೆ ಆ ಬೆಟ್ಟದಲ್ಲಿ ಸೊಣೆಗಳಿವೆ ಎಲ್ಲ ಶ್ರೀನಿವಾಸನ ದಯೆಯಂತೆ ಅದು ನೀವು ಬಂದು ಅಯ್ಯೋ ಕೊಬ್ಬಿನ ರಸ ಕರ್ಮಚಾರಿ ಬಟ್ಲಲ್ಲಿ ಲೋಟದಲ್ಲಿ ಹಿಡ್ಕೊಂಡು ಕುಡಿದ್ರೆ ಸಂತೋಷ ಎಷ್ಟೋ ಜನ ಭಕ್ತರು ತಿರುಪ್ತಿಗೆ ಬಂದೇ ಇಲ್ಲ ಅದು ರಸ ಹಾಗೆ ಇಟ್ಟರೆ ಅದು ಕೆಟ್ಟೋಗುತ್ತಲ್ಲ ಹೋಗುತ್ತಲ್ಲ ಅಂತ ಕಲ್ಲು ಸಕ್ಕರೆ ರೂಪದಲ್ಲಿದ್ದಾನಂತೆ ಮಂಚೂರು ಬಂದವರು ತಡವಾಗಿ ಬಂದವರು ಬಾಯಿಲ್ ಹಾಕೊಳ್ಳಿ ಎಂಬುದಾಗಿ ಎನ್ನೂರ್ತ್ಯ ಶರ್ಕರಾಯಿತಂ ಮೊದಲನೇ ಶ್ಲೋಕ ಎರಡನೇದ್ರಲ್ಲಿ ಆಚಾರ್ಯ ಪರಂಪರೆ ಗುರುಗಳನ್ನು ಸ್ತೋತ್ರ ಮಾಡ್ತಾರೆ ವಿಕಾಹೇ ತೀರ್ಥ ಬಹುಳಾಹಂ ಶೀತಲಾಂ ಗುರು ಸಂತತಿಂ ಶ್ರೀನಿವಾಸ ಬೋಧಿ ಪರೀವಾಹ ಪರಂಪರಾಂ ಎಲ್ಲ ಮತದವರು ಹೇಳ್ಕೊಳ್ಬೋದು ಅವರವರ ಮತಕ್ಕೆ ತಕ್ಕಂತೆ ಬರೀ ಶ್ರೀವೈಷ್ಣವರು ಅಂತ ಭಾವನೆ ಮಾಡ್ಕೋಬೇಡಿ ನಾನು ಒಂದು ಯಾವುದೇ ಸಂಕುಚಿತ ದೃಷ್ಟಿಯಿಂದ ಪ್ರವಚನ ಮಾಡ್ತಿಲ್ಲ ಭಗವಂತನ ದಯೆ ಎಲ್ಲರಿಗೂ ಸೇರಿದ್ದು ಬರೀ ಬ್ರಾಹ್ಮಣರಿಗಲ್ಲ ಈ ಸಭೆಯಲ್ಲಿ ಕ್ರೈಸ್ತರು ಮುಸ್ಲಿಮರು ಕೂತು ಅವರು ಭಗವಂತನ ದಯೆ ಹಂಚಿಕೊಂಡ್ರೆ ನನ್ನಷ್ಟು ಪುಣ್ಯವಂತರು ಯಾರೂ ಇಲ್ಲ ಕ್ರೈಸ್ತರು ಮುಸಲ್ಮಾನರು ವೇಷಾಂತರದಲ್ಲಿ ನಿಂತು ತಿರುಪತಿ ಕ್ಯೂನಲ್ಲಿ ಸ್ವಾಮಿ ದರ್ಶನಕ್ಕೆ ನಿಂತಿರೋದನ್ನ ಕಣ್ಣಿಂದ ನೋಡಿದ್ದೇನೆ ಹೀಗಂದ್ರೆ ಒಳಗಡೆ ಹಿಂದೂ ಮೇಲೆ ನೋಡಿದರೆ ಕ್ರಿಶ್ಚಿಯನ್ನು ಮುಸ್ಲಿಮು ಪಂಡ್ರಾಪುರಕ್ಕೆ ಯಾತ್ರೆ ಹೋಗಿದ್ವು ಧಾರವಾಡ ಬಿಟ್ಟು ಬರೋ ಹೊಸದರಲ್ಲಿ ಒಂದು ಟ್ಯಾಕ್ಸಿ ಗೊತ್ತು ಮಾಡಿದ್ವು ನಮ್ಮ ಜೊತೆಗೆ ಒಂದಷ್ಟು ಜನ ಪಂಡರ್ಪುರದ ಭಕ್ತರನ್ನು ಕರ್ಕೊಂಡು ಹೊರಟಿದ್ವು ಅವ್ನು ಟ್ಯಾಕ್ಸಿ ಡ್ರೈವರ್ ಅವ ಯಾವನೋ ಏನೋ ಕೇಳಲಿಲ್ಲ ಒಂದು ಬೀಡಿ ಇಲ್ಲ ಸಿಗರೇಟ್ ಇಲ್ಲ ಕುಡ್ತಾ ಇಲ್ಲ ದುರ್ವ್ಯಾಪಾರವಿಲ್ಲ ದೇವಸ್ಥಾನದ ಹತ್ರ ಎಲ್ಲೋ ಒಂದು ಛತ್ರ ಒಂದು ರೂಮ್ ಹಿಡ್ಕೊಂಡು ನಮ್ಮ ಪುಣ್ಯಕ್ಕೆ ಒಳ್ಳೆ ಬೇಸಿಗೆ ಮೇ ತಿಂಗಳಲ್ಲಿ ಅದು ಭೀಮಾ ನದಿ ಅದಕ್ಕೇನು ಅಣೆಕಟ್ಟೆ ಬ್ಯಾರೇಜ್ ಹಾಕಿದ್ರು ಅದರಿಂದ ನೀರು ಬಿಟ್ಟಿದ್ರು ದೇವಸ್ಥಾನ ಚಂದ್ರಭಾಗ ಅದಕ್ಕೆ ಹಳೆ ಕಾಲದಲ್ಲಿ ಚಂದ್ರಭಾಗ ಅಂತ ಹೇಳ್ತಿದ್ರು ಭೀಮಾ ನದಿ ದಾರಿಯಲ್ಲಿ ಬರ್ತಾ ನೋಡ್ತೇವೆ ಪಾತ್ರವೆಲ್ಲ ಒಣಗಿದೆ ದೇವಸ್ಥಾನ ಎದುರುಗಡೆ ಮೆಟ್ಟಿ ಹೇಳಿದು ಬರ್ತೇವೆ ಸಮೃದ್ಧವಾಗಿದೆ ತೀರ್ಥ ಸ್ನಾನ ಮಾಡಬೇಕು ಅಂತ ಹೋದವು ನಾನು ಬರ್ತೇನೆ ಎಂದ ಅವನ ಡ್ರೈವರು ಬಾರಪ್ಪ ಅವನು ಕರ್ಕೊಂಡು ಹೋದವು ಅವನು ಸ್ನಾನ ಮಾಡಿದ ಅದರ ಮಧ್ಯದಲ್ಲಿ ಒಂದು ನಡುಗಡ್ಡೆಯಲ್ಲಿ ನಮ್ಮದು ಸಾಲಗ್ರಾಮ ಪೆಟ್ಟಿಗೆ ದೇವರು ಶಂಖ ತೀರ್ಥ ಇಟ್ಕೊಂಡು ಪೂಜೆ ಮಾಡಿದ್ವು ಅವನು ತೀರ್ಥ ತಗೊಂಡ ಅವನು ಗಂಧ ಬಳ್ಕೊಂಡ ನಿನ್ನ ಹೆಸರೇನೋ ಒಂದು ಹುಸೇನ್ ಸಾಬ್ ಪರಮಾಶ್ಚರ್ಯವಾಯಿತು ಅವ್ ನಮ್ಮ ಜೊತೆಲಿ ನಾನು ಹಿಂದೆ ನಿಂತಿದ್ದ ಕ್ಯೂನಲ್ಲಿ ಪಾಂಡುರಂಗನ ಪಾದಗಳನ್ನು ಮುಟ್ಟಿ ಹಣೆ ಹೊತ್ಕೊಂಡ ಸ್ವಾಮಿ ninety nine percent Muslims and Christians are like this in this country ಅವರಲ್ಲಿ ಇದೇ ಇದೆ ಕೆಡಿಸೋರು ಯಾರು ಈ ಮುಲ್ಲಾಗಳು ಅವರು ದುರ್ಬುದ್ಧಿ ಮಾಡಿ ನೀ ಶ್ರೇಷ್ಠವಾಗಿದ್ದೀಯೇ ಹಿಂದೂ ದೇಶ ಆಳಿದವರು ಮೊಘಲಾಯರ ವಂಶ ಟಿಪ್ಪು ಸುಲ್ತಾನ್ ವಂಶ ನೀ ಬೆರಿಬೇಡ ಅಂತ ಏನು ಹೇಳ್ಕೊಡ್ತಾರೆ ಅವರಿಗೆ ಭಗವಂತ ಸದ್ಬುದ್ಧಿಯನ್ನು ಅನುಗ್ರಹ ಮಾಡಲಿ ನಮ್ಮಲ್ಲಿ ಓದಿಕೊಂಡು ಪಂಡಿತರು ಮಾಡೋ ಕೆಲಸನೂ ಇದೆ ಸ್ವಲ್ಪ ಜ್ಞಾನ ಬಂದರೆ ತಲೆ ತಿರುಗುತ್ತೆ ನಾನು ಶ್ರೇಷ್ಠ ಅನ್ನೋ ದುರ್ಬುದ್ಧಿ ಉಂಟಾಗುತ್ತೆ ಅಲ್ಲ ಭಗವಂತನೇ ನಿಮ್ಮ ಜೊತೆಯಲ್ಲಿ ನಾನು ಒಬ್ಬ ಅಂತಾನೆ ಬರೆಯೋದನ್ನು ಕಲ್ತ್ಕೊಳ್ರಿ ದಯವಿಟ್ಟು ಶೆಟ್ಕೊಂಡು ನಿಂತ್ಕೊಳ್ಳೋದು ದೊಡ್ಡದಲ್ಲ ಅದಕ್ಕೆ ಹೇಳ್ತೇವೆ ಎಲ್ಲರಿಗೂ ಬೇಕು ಭಗವಂತನ ಕೃಪೆ ಅಲ್ಲಿ ಬಂದು ನಿಲ್ತಾರೆ ಡಿ ಎಂ ಕೆ ಅವರು ಬಂದು ನಿಲ್ತಾರೆ ಪಾಪ ಹೇಳಿದ ಡಿ ಎಂ ಕೆ ಅವನು ಅಂತ ಮತ್ತೆ ಯಾಕೆ ಬಂದೆ ಇಲ್ಲಿ ಅಂತ ಡಿ ಎಂ ಕೆ ಅಲ್ಲಿ ತಮಿಳುನಾಡಲ್ಲಿ ಕರುಣಾನಿಧಿ ಎದುರಿಗೆ ದೇವಸ್ಥಾನದಲ್ಲಿ ನಾನು ಶ್ರೀನಿವಾಸನ ಭಕ್ತ ಅಂದ ನೋಡಿ ಅಂತ ಅವರು ಅವ್ರ ದಾರಿ ತಿರುಗಿಸೋದು ಭಗವಂತನ ಕೃಪೆ ಉಂಟಾದರೆ ಎಲ್ಲರೂ ಭಗವದ್ ಭಕ್ತರೇ ಅದಕ್ಕೆ ಆಚಾರ್ಯರ ಕೃಪೆ ಬೇಕು ವಿಕಾಹೇ ತೀರ್ಥ ಬಹುಳ ಶೀತಲಾಂ ಗುರು ಸಂತತಿಂ ಆಚಾರ್ಯರ ಪರಂಪರೆ ಇದೆಯಲ್ಲ ಎಲ್ಲಿಂದ ಶುರುವಾಯಿತು ಭಗವಂತನನ್ನೇ ಶುರು ಮಾಡಿಕೊಂಡು ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಗುರುಗಳಂದ್ರೆ ಯಾರು ನಿಮಗೆ ಯಾರು ಮೋಕ್ಷ ಮಾರ್ಗವನ್ನು ತೋರಿಸ್ಕೊಡ್ತಾರೆಯೋ ದುಃಖವನ್ನು ನೀಗಿ ಈ ಶರೀರದಿಂದ ಆಚೆ ಹೋಗ್ತಕ್ಕಂಥ ನಾನು ಗಡಿಯಾರ ನಿಂತು ಬಿಟ್ಟಿದೆ ಎಂದು ಕಾಣುತ್ತೆ ನೋಡಿ ಸರಿಯಾಗಿದೆ ಟೈಮು ಹಾಗಿದ್ರೆ ಸರಿಯಾಗಿದೆ ಸದಾಚಾರ್ಯರಂದ್ರೆ ಯಾರು ಪಾಠ ಹೇಳಿದವರೆಲ್ಲ ಮೇಷ್ಟ್ರು ಮೇಷ್ಟ್ರು ಅನ್ನೋದು ಬೇರೆ ಆಚಾರ್ಯ ಶಬ್ದಕ್ಕೆ ಮೋಕ್ಷ ಮಾರ್ಗ ಪ್ರದಾಯಕ ಅಂತ ಅರ್ಥ ದೇವರನ್ನು ತೋರಿಸಿ ಅಪ್ಪ ಅವನ ಕಡೆಗೆ ನೀವು ಹೋಗಬೇಕು ಅದು ಒಂದೇ ದುಃಖದ ದಾರಿ ನೀಗುವುದು ನಾಣ್ಯ ಪಂಥ ವಿದ್ಯತೆಯನಾಯ ಅವನನ್ನು ತಿಳ್ಕೊಳಕ್ ಬೇರೆ ದಾರಿ ಇಲ್ಲ ಅವನನ್ನು ತಿಳಿಯೋದಕ್ಕೆ ಅವನೇ ಉಪಾಯ ಅಂತ ನಿಜವಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ಯಥೇಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಆ ಭಗವಂತನನ್ನ ಕೈ ಅಂಗೈ ನೆಲ್ಲಿಕಾಯಂತೆ ಅಂತ ತೋರಿಸಿಕೊಡಬಲ್ಲವರು ನಿಜವಾದ ಗುರುಗಳು ಆಚಾರ್ಯರು ಇಂಥವ್ರು ಅಪರೂಪವಾದ್ರಲ್ಲ ನನ್ನ ಕಿವಿಗೆ ಹಾಕಬೇಡಿ ಆ ಮಾತೆಲ್ಲ ನೀವು ಹುಡುಕೊಳ್ಳಿ ನಿಮಗೆ ದೇವರನ್ನು ತೋರಿಸ್ಕೊಡೋರು ಇಂಥ ಜಾಗದಲ್ಲೇ ಇರಬೇಕು ಹಾಗೆ ಇರಬೇಕು ನೀವು ಪೂರ್ವ ನಿರೀಕ್ಷೆ ಇಟ್ಕೊಂಡು ಹುಡುಕಬೇಡಿ ನಿರೀಕ್ಷೆ ಇಟ್ಕೊಂಡು ಹೋದ್ರೆ ಡಿಸಪಾಯಿಂಟ್ಮೆಂಟ್ ಆಗ್ಬೋದು ಎಷ್ಟೋ ಕಡೆ ಗುರುಗಳು ಅಂತ ಹೋಗ್ತೀರಿ ಎಷ್ಟು ಕೊಡ್ತೀರಿ ಹಣ ಆ ಪಾಠ ಹೇಳಿದಿರಿ ಅಂತ ಕೇಳಿದ್ರೆ ಇಷ್ಟೇನಾ ಸ್ವರೂಪ ಅಂತ ಅಲ್ಲೇ ಹೋಯಿತು ದುಡ್ಡಿನ ಮೇಲೆ ಯಾವನ ಜ್ಞಾನ ಬರುತ್ತೆ ಅವರ ಅಪ್ರಾಣಿ ಖಂಡಿತ ದೇವರನ್ನು ಅವನು ಕಾಣಲಾರ ದುಡ್ಡು ದೇವರು ಒಟ್ಟಿಗೆ ಇರೋದಿಲ್ಲ ಆ ಸದಾಚಾರ್ಯ ಅನ್ನೋ ಏನೂ ಓದಿಲ್ದೇನೆ ಇರಬಹುದು ವೇದದಲ್ಲಿ ಉಪನಿಷತ್ತಲ್ಲಿ ಬರುವ ರೈಕುವನ ಕಥೆಯಂತೆ ಒಂದು ಗಾಡಿ ಕೆಳಗಡೆ ಮಲಗಿರ್ತಾನೆ ಮೈ ತುರ್ಕೋತಾ ಒಬ್ಬ ಒಬ್ಬ ದೊಡ್ಡ ಚಕ್ರವರ್ತಿಯ ಅಹಂಕಾರವನ್ನು ಇಳಿಸ್ತಾನೆ ಅವನು ಅಜಾತಶತ್ರು ಅಂತ ಒಬ್ಬ ಇದು ಶಾಂತೋಗ್ಯ ಉಪನಿಷತ್ತಲ್ಲಿ ಬರುವ ಕಥೆ ಎರಡು ಹಂಸಗಳು ಋಷಿಗಳು ಹಂಸ ರೂಪದಲ್ಲಿ ಹಾರ್ತಾ ಇದ್ರು ಅಜಾತ ಶತ್ರು ಅನ್ನೋನು ಒಬ್ಬ ದೊರೆ ನನ್ನ ರಾಜ್ಯದಲ್ಲಿ ಕಳ್ಳರಿಲ್ಲ ದರೋಡೆ ಇಲ್ಲ ಸುಳ್ಳು ಹೇಳೋರಿಲ್ಲ ಹಾದ್ರ ಮಾಡೋರಿಲ್ಲ ಮೋಸಗಾರರಿಲ್ಲ ಹೆಮ್ಮೆ ಪಟ್ಕೊಳ್ತಾ ಇದ್ದ ಎಂಥ ಜ್ಞಾನಿ ಹಾಸಿಗೆಯಲ್ಲಿ ಮಲಗಿದ್ದಾನೆ ದೊರೆ ನೋಡು ಅಂತ ಒಂದು ಪಕ್ಷಿ ಹೇಳ್ತು ಇನ್ನೊಂದು ಹೇಳ್ತು ಇವನೇನು ಮಹಾಜ್ಞಾನಿ ಆ ದನ ಹೊಡೆಯೋ ಗಾಡಿ ಕೆಳಗೆ ಮಲಗಿದ್ದಾನಲ್ಲ ಯಾವುದೋ ಒಂದು ಹಳ್ಳಿಯಲ್ಲಿ ರೈಕ್ವ ಅವನಂತಹ ಜ್ಞಾನಿ ಇವನೇನು ಬಿಡ್ತು ದೊರೆಗೆ ಗೊತ್ತಾಯ್ತು ಆ ಭಾಷೆ ಎಲ್ಲಿದ್ದಾನ ರೈಕ್ವಾ ಅವನು ಬೋರ್ಡ್ ಗೀರ್ಡ್ ಹಾಕಿರಲಿಲ್ಲ ಇಲ್ಲಿ ಹಸನಾದ ಗುರುಗಳು ಎಂಟು ರೂಪಾಯಿ ಪಾಠಕ್ಕೆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡುತ್ತಾರೆ ಬರೀಜರ ಬೋರ್ಡು ಬೋರ್ಡ್ ಹಾಕಿ ಜ್ಯೋತಿಷ್ಯಕ್ಕೆ ಬೋರ್ಡ್ ಹಾಕ್ಬೋದು ಈ ಅರ್ಲೆಪೇಟೆಯಲ್ಲಿ ಹಾಕಿರ್ತಾರೆ ನೋಡಿ ಇದರಲ್ಲಿ ಬೇರೆ ಟಿ ಬೇರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಜ್ಯೋತಿಷಾಲಯ ಅದಲ್ಲ ಇವನು ಎಲ್ಲೋ ಇದ್ದಾನೆ ಇವನ ಹಂಸಗಳು ಹೇಳಿದ್ದು ಗೊತ್ತಿಲ್ಲ ಬ್ರಹ್ಮಜ್ಞಾನಿ ತುಂಬಿದ ಬ್ರಹ್ಮಜ್ಞಾನಿ ಇವನು ಹುಡುಕ ಹುಡ್ಕೊಂಡು ಹೋದ ಎಲ್ಲೆಲ್ಲ ಸುತ್ತಾಡಿದ ಮಾಡಿದ ಅವನ ಶಿಷ್ಯರು ಊರಲ್ಲೆಲ್ಲ ರಾಜ್ಯದಲ್ಲೆಲ್ಲ ಸುತ್ತಾಡಿದ್ರು ಎಲ್ಲಿದಾನ ರೈಕ್ವ ಹುಡ್ಕೊಂಬ ಏನಂದ್ರೆ ಏಂದ್ರು ಅವರು ರೈಕ್ವ ಈ ಹೆಸರೇ ಕೇಳಿಲ್ವಲ್ಲ ನಾವು ಯಾರು ಒಬ್ರು ಈ ಹೆಸರು ಇಟ್ಕೊಳ್ಳೋದಿಲ್ಲ ರೈಕ್ವ ಅಂತ ಒಂದು ಹೆಸರು ಲಕ್ವ ಅಂದ್ರೆ ಗೊತ್ತಾಗುತ್ತೆ ರೈಕ್ವ ಅಂದ್ರೆ ಗೊತ್ತಾಗೋದಿಲ್ಲ ಎಲ್ಲೆಲ್ಲ ಸುತ್ತಾಡಿದರೂ ಗೊತ್ತಾಗಲಿಲ್ಲ ದೊರೆಯೇ ಹೋದ ಹುತ್ತ ನನಗಿಂತ ಒಬ್ಬ ಅವನು ಅಹಂಕಾರದಿಂದ ಹೋದ ನನಗಿಂತ ಒಬ್ಬ ಜ್ಞಾನಿ ಇದ್ದಾನೆ ಅಂದ್ರೆ ಹೇಗಿರ್ಬೋದು ಅಂತ ಹೋದ ಒಂದು ಒಂದು ಹಳ್ಳಿಯಲ್ಲಿ ಇಲ್ಲಿದ್ದಾನೆ ನೋಡಿ ಅಂದ್ರು ಅವನು ಯಾವುದೋ ಕೊಳದಲ್ಲಿ ಸ್ನಾನ ಮಾಡಿದ್ದಾನೆ ಜಡಭರತನ ಹಾಗೆ ಆನಂದವಾಗಿ ಒಂದು ಮಾರಲ ಬಿಸಿಲು ಮರಗಳಿಲ್ಲ ಯಾರೋ ಒಂದು ಎತ್ತಿನ ಗಾಡಿ ಅಡ್ಡ ಬಿಟ್ಟಿದ್ರು ಗಾಡಿ ಕೆಳಗಡೆ ಮಲಗಿದ್ದಾನೆ ಮೈ ತುರಿಸ್ಕೊಳ್ತಾನೆ ಅಲ್ಲಿದ ನೋಡಿ ರೇಖ ಇವನು ಹೋದ ರೇಖ ಹೋದ್ರೆ ನೀವೇನು ಹೌದಪ್ಪ ಯಾರು ನೀನು ನಾನು ರಜಾ ಶತ್ರು ನಾ ಚಕ್ರವರ್ತಿ ಏನು ಬಂದ್ರಿ ಫ್ರೆಂಡ್ ಸನ್ನೆ ಮಾಡಿದ ದೊಡ್ಡ ದೊಡ್ಡ ಬಂಗಾರ ತಟ್ಟೆಯಲ್ಲಿ ನವರತ್ನಗಳು ಮುತ್ತುಗಳು ಪಚ್ಚೆ ಮಣಿ ಮಾಣಿಕ್ಯ ಏನೆಲ್ಲ ತಂದರು ಎದುರಿಗಿಟ್ರು ಇವನು ಎದ್ದು ಕೂತ ಎದಕ್ಕೆ ಎಲ್ಲ ನನಗಿಂತ ನಿಮಗೆ ಬ್ರಹ್ಮಜ್ಞಾನ ಹೆಚ್ಚಾಗಿದೆಯಂತೆ ಅದನ್ನು ನಮಗೆ ಕೊಡಿ ಅಂತ ಕೇಳೋಕೆ ಬಂದಿದ್ದೀನಿ ಛೀ ಶೂದ್ರ ಅಂತ ಬೈದು ಶೂದ್ರ ಅಂತ ಬೈದು ಕ್ಷತ್ರಿಯನನ್ನು ಶೂದ್ರ ಬಿಟ್ರಲ್ಲ ಬ್ರಹ್ಮಸೂತ್ರದಲ್ಲಿ ಅಪಶೂದ್ರಾಧಿಕರಣ ಅಂತ ಒಂದು ಬರುತ್ತೆ ಇದು ಮೂಲ ವಾಕ್ಯ ಬಯಸ್ಕೊಂಡವನು ಹಾಗೆ ಕಟ್ಟಿದ ಎತ್ಕೊಂಡ ಊರಿಗೆ ಬಂದ ಯಾಕೆ ಬೈದ ಅಂತ ಗೊತ್ತು ಎರಡು ಸಲ ಆಯಿತು ಮೂರು ಸಲ ಆಯಿತು ಕೊನೆಯ ಸಲ ಜ್ಞಾನೋದಯವಾಯಿತು ಅವನು ಕೇಳಿದ ರೈಕ್ವ ನೀ ಶೂದ್ರನಾಗಿ ಬಂದಿದ್ದೀಯಾ ಕ್ಷತ್ರಿಯನಾಗಿ ಬಂದಿದ್ದೀಯಾ ಅರ್ಥ ತಿಳಿಲಿಲ್ಲ ಆಮೇಲೆ ಹೇಳಿದ ನನಗೆ ಬ್ರಹ್ಮಜ್ಞಾನ ಇಲ್ಲವಲ್ಲ ಅಂತ ನೀನು ಶೋಕ ಪಡುವುದಾದರೆ ಶೋಚತೀತಿ ಶೂದ್ರ ಶಬ್ದಕ್ಕೆ ಅರ್ಥ ನೋಡಿ ಅಯ್ಯೋ ನಾನು ಬ್ರಹ್ಮ ಬ್ರಹ್ಮಜ್ಞಾನ ಪಡೀಲಿಲ್ವಲ್ಲ ಭಗವಂತ ತಿಳ್ಕೊಳ್ಳಿಲ್ವಲ್ಲ ಅನ್ನುವ ನಿಜವಾದ ಶೂದ್ರನಾಗಿದ್ದರೆ ಶೋಕದಿಂದ ಧಾತುವಿಗೆ ಶೋಕಿಸು ಶೋಚತೀತಿ ಶೂದ್ರ ಹಾಗಿದ್ರೆ ಹೇಳ್ಕೊಡ್ತೇನೆ ಅಂತ ಹೇಳಿ ಎಲ್ಲ ಬೆಳ್ಳಿ ಬಂಗಾರ ಒಡವೆ ವಸ್ತ್ರ ಕೊಡೋದಲ್ಲವೋ ಹುಚ್ಚ ಬ್ರಹ್ಮಜ್ಞಾನ ಅಂತ ಅವನಿಗೆ ಉಪದೇಶ ಮಾಡ್ತಾನೆ ರೈಕ್ವ ಇದು ಹೇಳಿದ್ದು ನಿಜವಾದ ಜಾತಿ ಶೂದ್ರರೋ ನಿಜವಾದ ಶೂದ್ರರೋ ಅಂತ ಅಲ್ಲಿ ಬ್ರಹ್ಮಸೂತ್ರದಲ್ಲಿ ಚರ್ಚೆ ಜಾತಿ ಶೂದ್ರ ಹೇಳಿದ್ದಲ್ಲ ಇದು ಅಳಬೇಕು ನನಗೆ ಬ್ರಹ್ಮಜ್ಞಾನ ಬರಲಿಲ್ವಲ್ಲ ಜನ್ಮ ವ್ಯರ್ಥವಾಯ್ತಲ್ಲ ಅಳದೇ ಜನ್ಮ ಹೋಯ್ತಲ್ಲ ಫಲ ಕೊಳದೆ ಎಷ್ಟೋ ಜನ್ಮ ಕಳೆದು ಬಿಟ್ಟಲ್ಲ ಅಂಜಿ ಅಳದೇನು ವಾಡಿನೇನ್ ವಾಡಿ ಬರುಂದಿನೇನ್ ಆಳ್ವಾಗ ಹೇಳ್ತಾರೆ ನನ್ನ ಜನ್ಮ ವ್ಯರ್ಥವಾಯ್ತಲ್ಲ ಅಳಬೇಕು ಆ ಶೋಕದಿಂದ ಅದಕ್ಕೆ ಹೇಳ್ತೇವೆ ಅಂಥವು ನಿಜವಾದ ಆಚಾರ್ಯ ಆ ಗಾಡಿ ಕೆಳಗಡೆ ಮಲಗಿರ್ತಾನೆ ರೈಕು ಅಂದ್ರೆ ಹೀಗಿರ್ತಾನೆ ಬೋರ್ಡ್ ಹಾಕಿರೋದಿಲ್ಲ ಆಚಾರ್ಯ ಯಾರೋ ರೈಲಲ್ಲಿ ಹೋಗ್ತಿರ್ತೀರಿ ಎದುರುಗಡೆ ನ್ಯೂಸ್ ಪೇಪರ್ ಇಟ್ಕೊಂಡಿರ್ತಾರೆ ಮುಖ ಕಾಣಿಸೋದಿಲ್ಲ ಅರ್ಧ ದಾರಿ ಪ್ರಯಾಣ ಮಾಡೋ ತನಕ ಅವ್ರು ಯಾರನ್ನು ನಿಮಗೆ ಗೊತ್ತೇ ಇರೋದಿಲ್ಲ ಅರ್ಧ ದಾರಿಗೆ ಹೋದ ಮೇಲೆ ಏನೋ ಮಾತಾಡಬೇಕು ವ್ಯವಹಾರ ನೀವೇನೋ ಹೇಳ್ತೀರಿ ಅವರೇನೋ ಹೇಳ್ತಾರೆ ಅಕಸ್ಮಾತ್ ಮಾತಿಗೆ ಮಾತು ತಿರುಗಿ ನಿಮ್ಮ ಪರಿಚಯ ಮಾಡ್ಕೊಳ್ತೀರಿ ನಾವು ಇಂಥವರು ಈ ಊರಿನವರು ಈ ವಂಶದವರು ಸ್ವಾಮಿ ನಿಮ್ಮ ಊರಲ್ಲಿ ಒಬ್ಬರು ದೊಡ್ಡ ಬ್ರಹ್ಮಜ್ಞಾನಿಗಳಿದ್ದಾರಲ್ಲ ನಿಮಗೆ ಗೊತ್ತೇ ಅಯ್ಯ ಅವ್ರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರಲ್ಲ ನಿಮ್ಮ ಮನೆ ಪಕ್ಕದಲ್ಲಿ ಇರ್ಬೋದು ಅವರಲ್ಲಿ ಜ್ಞಾನ ಎಷ್ಟಿದೆ ಗೊತ್ತೇ ನಿಮಗೆ ಇವನ ಅಹಂಕಾರ ಇಳಿಯುತ್ತೆ ಓ ಹಾಗಿದ್ರೆ ಕಲ್ತ್ಕೊಳ್ಬೇಕು ಅವನ ಗುರು ನಿಮಗೆ ನೋಡಿ ನಿಮ್ಮ ಮನೆ